ದ್ರುಪದ ತನ್ನ ಪುರೋಹಿತನನ್ನು ವಯಸ್ಸಾದವನು ಜ್ಞಾನಿ ಬ್ರಾಹ್ಮಣ ಶಾಸ್ತ್ರ ಓದಿದವನು ರಾಜಕಾರ್ಯದಲ್ಲಿ ನುರಿತವನು ಇಂಥವನನ್ನು ಕಳಿಸಬೇಕು ಅಂತ ತೀರ್ಮಾನವಾಯಿತು ಕೌರವರ ಕಡೆ ಏ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದದ್ದು ಜಗತ್ ಪ್ರಸಿದ್ಧವಿತ್ತು ಹನ್ನೊಂದು ಡಿವಿಷನ್ ಇವತ್ತು ಡಿವಿಷನ್ಸ್ ಆಫ್ ಆರ್ಮಿ ಅಂತ ಹೇಳ್ತೇವೆ ಲೆವೆನ್ ಡಿವಿಷನ್ಸ್ ಏನು ಲೆಕ್ಕ ಇದು ಪಾಂಡವರ ಕಡೆ ಬರೀ ಏಳು ಇತ್ತಲ್ಲ ಇಡೀ ಜಗತ್ತನ್ನು ಗೆದ್ದಿದ್ದು ಯಾಗ ಮಾಡಿದ್ದವ್ರ ಬಳಿಯಲ್ಲಿ ಬರೀ ಏಳು ಅಕ್ಷೋಹಿಣಿ ದುಷ್ಟ್ರ ಕೈಯಲ್ಲಿ ಹನ್ನೊಂದು ಅಕ್ಷೋಹಿಣಿ ಅಂದರೆ ಈ ಸಂದರ್ಭವಾದಿಗಳು ಅವಕಾಶವಾದಿಗಳು ಯಾವಾಗಿದ್ದರೂ ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತ ಯಾವ ಪಕ್ಷ ಗೆಲ್ಲುತ್ತೆ ಹೆಚ್ಚು ಕಮ್ಮಿ ಯಾವುದೇ ರೀತಿಯಲ್ಲಿ ಅವರ ಕಡೆಗೆ ವಾಲಿ ಬಿಡೋರು ತಮ್ಮನ್ನು ಮಾರಿಕೊಳ್ಳುವವರು ಇದು ಒಂದು ಅರ್ಥವನ್ನು ಹೇಳ್ತೇವೆ ಇನ್ನೊಂದು ವೇದಾಂತ ಅರ್ಥವಿದೆ ಇದರಲ್ಲಿ ಹನ್ನೊಂದು ಎಂಬುದು ಇಂದ್ರಿಯಗಳ ಸಂಕೇತ ಐದು ಜ್ಞಾನೇಂದ್ರಿಯು ಕಣ್ಣು ಕಿವಿ ಮೂಗು ಇತ್ಯಾದಿ ಐದು ಕರ್ಮೇಂದ್ರಿಯಗಳು ಕೈ ಕಾಲು ಮೊದಲಾದವು ಮನಸ್ಸೆಂಬುವುದು ಒಂದು ಐದು ಐದು ಹತ್ತು ಒಂದು ಹನ್ನೊಂದು ಏಕಾದಶ ಇಂದ್ರಿಯಗಳು ಮನುಷ್ಯನ ವ್ಯಕ್ತಿತ್ವದಲ್ಲಿ ನಡೆಯುವ ನಿತ್ಯ ಯುದ್ಧ ಕುರುಕ್ಷೇತ್ರ ಯುದ್ಧ ಹೇಗಿರ್ತದೆ ಕಣ್ಣಿಗೆ ಕಿವಿಗೆ ಭೌತ ಪ್ರಪಂಚದಲ್ಲಿ ಅನುಭವಕ್ಕೆ ಬರೋದೇ ಸತ್ಯ ಅಂತ ಹೇಳುವ ನಾಸ್ತಿಕ ಶಕ್ತಿಗಳೆಲ್ಲ ಒಂದು ಕಡೆ ಸೇರಿದರೆ ಅದು ಹನ್ನೊಂದು ಪಂಚಪ್ರಾಣಗಳು ಪಂಚಪಾಂಡವರು ದ್ರೌಪದಿ ಎಂಬ ಜೀವಾತ್ಮ ಆರನೇದು ಏಳನೇದು ಷಡ್ವಿಂಶ ಇಪ್ಪತ್ತಾರನೇ ತತ್ವ ಸಾಂಖ್ಯರ ಪ್ರಕಾರ ಪರಮಾತ್ಮ ಎಂಬುವ ತತ್ವ ಶ್ರೀಕೃಷ್ಣ ಕೂಡಿಸಿದರೆ ಏಳಾಯಿತು ಕೃಷ್ಣ ದ್ರೌಪದಿ ಪಂಚಪಾಂಡವರು ಐದು ಪ್ರಾಣಗಳು ಮಮ ಪ್ರಾಣಾಹಿ ಪಾಂಡವಾಹ ಇದು ಹನ್ನೊಂದು ವರ್ಸಸ್ ಏಳು ಇದು ಬೇರೆ ಬರುವುದಕ್ಕೆ ಶಕ್ಯವೇ ಇಲ್ಲ ಅದೇ ಕೂಡಿಸಿದರೆ ಹದಿನೆಂಟು ಹಾಗಿದ್ರೆ ಮಹಾಭಾರತ ಅಂತರಾರ್ಥವೇನು ದ್ರೌಪದಿ ಎಂಬುದು ಜೀವಾತ್ಮ ಪಾಂಡವರು ಪಂಚಪ್ರಾಣಗಳು ದ್ರೌಪದಿ ರಕ್ಷಣೆಗಿರಬೇಕು ಆದರೆ ಅವು ಕೈ ಬಿಟ್ಟಾಗ ಭೀಷ್ಮ ದ್ರೋಣ ಕಾರಣ ಕೃಪಾ ಅಶ್ವತ್ಥಾಮ ಎಂಬ ವೀರ್ಯ ಶೌರ್ಯ ಧೈರ್ಯ ಶಕ್ತಿಗಳೆಲ್ಲ ಕೈ ಬಿಟ್ಬಿಡ್ತವೆ ಇಂದ್ರಿಯಗಳೇ ಜೀವನವನ್ನು ಹರಾಜು ಮಾಡಿದಂತೆ ನಡೆಯುವುದು ಜೂಜನ ವ್ಯಾಪಾರ ಶ್ರೀಕೃಷ್ಣ ಜೀವಾತ್ಮನ ರಕ್ಷಣೆಗೆ ಮಾನವನ್ನು ಮುಚ್ಚುತ್ತಾನೆ ಆದರೂ ಜೀವಾತ್ಮನಿಗೆ ಕ್ಲೇಶ ತಪ್ಪುವುದಿಲ್ಲ ಸಂಸಾರವೆಂಬುದೇ ವನವಾಸ ಗರ್ಭವಾಸವೆಂಬುದೇ ಅಜ್ಞಾತವಾಸ ಮಾನಭಂಗ ಪ್ರಸಂಗವೆಂಬುದು ಇದು ಮಹಾಭಾರತದಲ್ಲಿ ತಿರು ಟರ್ನಿಂಗ್ ಪಾಯಿಂಟು ದೇವರಿಲ್ಲದೆ ಬೇರೆ ರಕ್ಷಕರಿಲ್ಲ ಅಂದಾಗಲೇ ಜೀವಾತ್ಮನ ರಕ್ಷಣೆಗೆ ಭಗವಂತ ಒದಗಿ ಬರ್ತಾನೆ ಅದು ಶರಣಾಗತಿ ಅದಾದರೂ ನಾನಾ ಪರೀಕ್ಷೆಗಳಲ್ಲಿ ಗೆದ್ದು ಪಾಂಡವರು ಸೇನಾ ಪೋಲರೈಸೇಷನ್ ಧ್ರುವೀಕರಣವಾಗಿ ಸಾತ್ವಿಕ ಸೇನೆ ಏಳು ಅಂಕೆಗಳು ದೈತ್ಯ ಶಕ್ತಿಯ ಹನ್ನೊಂದು ಅಂಕೆಗಳು ಸೇರಿಕೊಂಡು ಯುದ್ಧದಲ್ಲಿ ಕೊನೆಯಲ್ಲಿ ಧರ್ಮಕ್ಕೆ ಜಯ ಜೀವಾತ್ಮನನ್ನು ದೇವರು ಕೈ ಬಿಡೋದಿಲ್ಲ ಅನ್ನುವುದು ಮಹಾಭಾರತದ ಅರ್ಥ ಜಯ ಇದೇ ಹದಿನೆಂಟು ಕಾಕಾಗಾಘ ಚಾಚಾ ಜಾಜ ಸೇರಿಸಿದರೆ ಅಂಕಿ ಎಣಿಸ್ಕೊಳ್ಳಿ ಜಾ ಎಲ್ಲಿ ಬರ್ತದೆ ಒಂದು ಮತ್ತು ಎಂಟು ಕಾಕಾಗಾಘ ಚಾಚಾ ಜಾಜ ಯಜ ಅದು ಜಯ ಇದು ಕಟುಪಯಾದಿ ಕ್ರಮದಲ್ಲಿ ಹೀಗೆಲ್ಲ ವಿವರಣೆ ಮೂಲದಲ್ಲಿ ಹೆಸರಿದ್ದಿದ್ದೇ ಜಯ ಜಯ ಜಯೇತಿ ಇತಿಹಾಸೋಯಂ ಆಮೇಲೆ ಅದು ಮಹಾಭಾರತ ಅಂತ ಕರೆದರು ನಮ್ಮ ಶರೀರದಲ್ಲಿಯೇ ಶಕುನಿ ಎಂಬ ನಾಸ್ತಿಕ ಶಕ್ತಿ ಮೋಸ ಕೃತ್ರಿಮವೂ ಇದೆ ವಿದುರನೆಂಬ ವೈರಾಗ್ಯ ಭಕ್ತಿಯೂ ಇದೆ ಧೃತರಾಷ್ಟ್ರನೆಂಬ ಕುರುಡು ಅಹಂಕಾರ ಮಮಕಾರದ ಶಕ್ತಿ ಇದೆ ಗಾಂಧಾರಿ ಎಂಬ ಮಾತ್ಸರ್ಯ ಶಕ್ತಿ ಇದೆ ಕುಂತಿ ಎಂಬ ತಾಳ್ಮೆ ಶಕ್ತಿ ಇದೆ ಸಂಜಯನೆಂಬ ಗುರು ಭಕ್ತಿ ಇದೆ ವೇದವ್ಯಾಸರೆಂಬ ಗುರು ಇದೆ ಇದೆಲ್ಲ ನಮ್ಮಲ್ಲಿಯೇ ಉಂಟು ನಮ್ಮಲ್ಲಿ ನಡೆಯೋ ಯುದ್ಧವನ್ನೇ ಮಹಾಭಾರತ ಹೊರಗಿನ ಕಣ್ಣಿಗೆ ಕಾಣಿಸ್ತಕ್ಕ ಮಹಾಭಾರತ ಕಥೆಯನ್ನು ಹಂದ್ರವನ್ನಾಗಿಟ್ಟುಕೊಂಡು ನಮಗೆ ತಿಳಿಸಿಕೊಡುತ್ತೆ ಅನ್ನೋದನ್ನು ಉದ್ಯೋಗ ಪರ್ವದ ಕಥೆಯಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ದೃಪದ ಮಹಾರಾಜ ಹೇಳಿದ ಭೂತಾನಾಂ ಪ್ರಾಣಿನ ಶ್ರೇಷ್ಠ ಬುದ್ಧಿಜೀವಿಗಳು ಅಂತ ಹೇಳಿಬಿಡ್ತೇವೆ ತಿಳಿದವರು ಅವರಲ್ಲಿ ಯಾರು ಶಾಸ್ತ್ರವನ್ನು ತಿಳಿದವರು ಪ್ರಾಣಿನಾಂ ಬುದ್ಧಿಜೀವಿನಃ ಬುದ್ಧಿಮತ್ಸುನರ ಶ್ರೇಷ್ಠಾ ನರೇಶ್ವಿದ್ವಿಜಾತೆಯ ದ್ವಿಜೇಶು ವೈದ್ಯಾ ಶ್ರೇಯಾಂಸ ವೈದ್ಯೇಶು ಕೃತಬುದ್ಧಯ ಕೃತಬುದ್ಧಿಷು ಕರ್ತಾರ ಕರ್ತೃಷು ಬ್ರಹ್ಮವಾದಿನಃ ಸ ಭವಾನ್ ಕೃತಬುದ್ಧೀನಾಂ ಪ್ರಧಾನ ಇತಿ ಮೇಮತಿ ಕೃಷ್ಣನಿಗೆ ಹೇಳ್ತಾನೆ ತಿಳಿದ ಶಾಸ್ತ್ರವನ್ನು ತಿಳಿದವರಿಗೆ ತಿಳಿದವರು ಅಂತಾರೆ ಬರೀ ಶಾಸ್ತ್ರ ತಿಳಿಯೋದ್ರ ಜೊತೆಗೆ ಈಗೇನು ಮಾಡಬೇಕು ಅಂತ ನಿಶ್ಚಯ ಮಾಡುವ ಕೃತಬುದ್ಧಿಗಳು ಅನುಷ್ಠಾನ ಮಾಡುವರು ಕರ್ತಾರರು ಸತ್ಯ ಧರ್ಮಶೀಲರು ಬ್ರಹ್ಮವಾದಿಗಳು ಅಂದರೆ ಢೋಂಗಿಗಳು ಅನ್ನೋರು ಬೇರೆ ಕಾನ್ಸ್ಟಿಟ್ಯೂಷನ್ ಅಂತೇವೆ ಲಾ ಆಫ್ ದಿ ಲ್ಯಾಂಡ್ ಅಂತೇವೆ ಲವ್ ಆಫ್ ದಿ ಲ್ಯಾಂಡ್ ಅಂತೇವೆ ಲಾಯಲ್ಟಿ ಟು ಟ್ರೂತ್ ಅಂತೇವೆ ಇವುಗಳ ತಾಕಲಾಟದಲ್ಲಿ ಯಾರು ಯಾರು ಎಲ್ಲಿ ಸಲ್ತಾರೆ ನೀವು ನೋಡಿಕೊಳ್ಳಿ ಈ ವರ್ಗೀಕರಣ ಎಷ್ಟು ಮುಖ್ಯವಾಗಿದೆ ಅದು ಯಾವನು ಶಾಸ್ತ್ರವನ್ನು ತಿಳಿದು ಅನುಷ್ಠಾನಕ್ಕೂ ತಂದು ಇತರರನ್ನು ಒಳ್ಳೆಯ ದಾರಿಯಲ್ಲಿ ಪ್ರವರ್ತನ ಮಾಡಬಲ್ಲನೋ ಅವನಲ್ಲಿ ದೈವಿ ಅಂಶ ಉಂಟು ಹೇ ಕೃಷ್ಣ ಭಗವನ್ ನೀನೇ ಎಲ್ಲವನ್ನ ತಿಳಿದವನಾಗಿದ್ದೀಯೇ ಭವಾಂಸ್ತು ಧರ್ಮ ಸಂಯುಕ್ತಂ ಧೃತರಾಷ್ಟ್ರಂ ಬುರುವನ್ ವಚಃ ನೀನು ಹೇಳ ಬ್ರಾಹ್ಮಣನಿಗೆ ಏನು ಹೇಳಬೇಕು ಬನ್ರಿ ಇಲ್ಲಿಂತ ಪುರೋಹಿತರನ್ನು ಕರೆದು ಅವನಿಗೆ ಕೃಷ್ಣನ ಕೈಯಲ್ಲಿ ಶಿಕ್ಷಣವನ್ನು ಕೊಡಿಸ್ತಾರೆ ನೀವು ಹೋಗಿ ಹೇಳಬೇಕು ಬೆದರಿಸಬಾರದು ಶಾಂತವಾದ ಮಾತಲ್ಲೇ ಹೇಳಬೇಕು ದಿಟ್ಟವಾಗಿ ಹೇಳಬೇಕು ಪೊಲೈಟ್ ಬಟ್ ಫರ್ಮ್ ಅನ್ನೋ ರೀತಿಯಲ್ಲಿ ಭೀಷ್ಮನಿಗೆ ಹೇಳಬೇಕು ನೀವೆಲ್ಲ ಸಾಕ್ಷಿ ಇದ್ದೀರಿ ವನವಾಸ ಅಜ್ಞಾತವಾಸ ಮಾಡಿಕೊಂಡು ಇವ್ರ ಕೈಯಿಂದ ಪತ್ತೆ ಪಡದೆ ವಾಪಸ್ಸು ಬಂದರೆ ರಾಜ್ಯ ಕೊಡಬೇಕು ಅಂತ ನಿಶ್ಚಯವಾಗಿತ್ತು ಈಗ ಕೊಡಬೇಕು ನೀವು ಕೊಡದೇ ಯುದ್ಧ ಪ್ರಾಪ್ತವಾಗುತ್ತೆ ಅಂತ ಸೌಮ್ಯವಾದ ಮಾತಲ್ಲಿ ಹೇಳಿ ಅವರ ಅಭಿಪ್ರಾಯ ಕೇಳಿಕೊಂಡು ಬನ್ನಿ ಅಂತ ಕಳಿಸಿದರು ಅಲ್ಲಿ ಹೋದ್ರೆ ಏನಾಯಿತು ಧೃತರಾಷ್ಟ್ರ ಇದು ನಿರೀಕ್ಷೆ ಮಾಡಿರಲಿಲ್ಲ ಅದು ಮುಂದೆಲ್ಲೋ ಬರುತ್ತೆ ಉದ್ಯೋಗ ಪರ್ವದ ಕತೆ ಹೊಂದಿಸುವುದು ಕಷ್ಟ ಇಲ್ಲೊಂದು ಅಧ್ಯಾಯ ಅಲ್ಲೊಂದು ಅಧ್ಯಾಯ ಏಕಾಲಕ್ಕೆ ಹತ್ತು ಕಡೆ ನಡೆದದ್ದನ್ನು ಹತ್ತು ಕಡೆ ಇಲ್ಲಿ ಹೇಳಿದಂತೆ ನಾವು ಒಟ್ಟಿಗೆ ಸೂತ್ರ ಸಿಕ್ಕೋದಿಲ್ಲ ಧೃತರಾಷ್ಟ್ರ ಕೇಳಿದ ಎಷ್ಟು ದಿಟ್ಟವಾಗಿ ಮಾತಾಡ್ತಿದ್ದಾರೆ ಈ ಪಾಂಡವರು ಪುರೋಹಿತನ ಕೈಯಲ್ಲಿ ಕೊಡದಿದ್ರೆ ಏನು ಮಾಡ್ತಾರೆ ನೋಡೋಣ ಅಂಥೇಳಿ ಒಂದು ಕ್ಷಣ ಏನೂ ತೋರಲಿಲ್ಲ ಅವನಿಗೆ ಸರಿ ನಾಳೆ ಜವಾಬ್ ಹೇಳ್ತೇವೆ ಅಂತ ಸ್ವಲ್ಪ ದಿವಸ ಇಲ್ಲೇ ಇರು ಅಂತ ನಿಲ್ಲಿಸ್ಕೊಂಡ್ಬಿಟ್ರು ಅಂತ ಮುಂದಿನ ಕಥೆ ಅಷ್ಟರಲ್ಲಿ ಶಕುನಿ ಮತ್ತು ಧೃತರಾಷ್ಟ್ರರು ಕಲಿತು ಆಲೋಚನೆ ಮಾಡಿದರು ಅದೇ ರಾತ್ರಿ ನೋಡಪ್ಪ ನಮಗೆ ದೊಡ್ಡ ಶತ್ರು ಇರೋನು ಕೃಷ್ಣ ಯುದ್ಧವೇ ಪ್ರಾಪ್ತವಾಯಿತು ನಾವೇನು ಹೇಳ್ತೀವಿ ಕೇಳ್ತೀವಿ ಅನ್ನೋದು ಮುಖ್ಯವಲ್ಲ ಅವರು ಸಿದ್ಧವಾಗ್ತಾ ಇದ್ದಾರೆ ಪಾಂಡವರು ಅವ್ರನ್ನ ಬಿಡದೆ ಓಲೈಸುವವರು ರಕ್ತ ಸಂಬಂಧ ಇರುವವರು ದ್ರುಪದನ ಕಡೆ ದೊಡ್ಡ ಒಂದು ಅಕ್ಷೋಹಿಣಿ ವಿರಾಟ್ ರಾಜನ ಕಡೆ ಒಂದು ಅಕ್ಷೋಹಿಣಿ ಅವನು ಸಹದೇವ ಅಂತ ಒಬ್ಬ ಶಿಶುಪಾಲನ ಮಗ ಲಾಯಲ್ ಟು ಕೃಷ್ಣ ಕೃಷ್ಣನ ಭಯವಿತ್ತು ಅವನ ಕೈಲಿ ಒಂದು ಅಕ್ಷೋಹಿಣಿ ಹಾಗೆಯೇ ಜರಾಸಂಧನ ಮಗ ದೃಷ್ಟಿಗೆ ತೋಂತಿದ್ದ ಅವನ ಕೈಲಿ ಒಂದು ಅಕ್ಷೋಹಿಣಿ ಪುಡಿ ಪುಟ್ಟ ಸೈನ್ಯಗಳು ಪಾಂಡ್ಯ ದೇಶ ದಕ್ಷಿಣದ ಪಾಂಡ್ಯ ದೇಶದವರೆಲ್ಲ ಅವನು ಸಹಾಯ ಮಾಡಿದರು ಪಾಂಡವರಿಗೆ ನಮ್ಮ ತಮಿಳುನಾಡು ಚೋಳರು ಕೌರವರ ಕಡೆ ಸೇರಿದ್ರೆ ಪಾಂಡ ದೇಶದವರು ಪಾಂಡವರ ಕಡೆ ನಿಂತುಕೊಂಡರು ಪಾಂಡವೇಯರು ಪಾಂಡ್ಯರು ಈ ಹೆಸರುಗಳೆಲ್ಲ ಇವತ್ತಿಗೂ ಉತ್ತರ ಭಾರತದಲ್ಲಿ ಪಾಂಡೇಯ ಅಂತ ಹೆಸರು ಯಾಕೆ ಬಂತು ಅವರೆಲ್ಲ ಸಭೆ ಮಾಡಿ ಹೇಳ್ತಾರೆ ನಾವು ಪಾಂಡವರ ಕಡೆಯವರು ಎಂಬುದಾಗಿ ದಕ್ಷಿಣ ಭಾರತೀಯರು ಹೋಗಿ ಅಲ್ಲಿ ಸೆಟ್ಲ್ ಪಾಂಡೇಯ ಅನ್ನೋರು ನಮ್ಗೆ ಗೊತ್ತಿಲ್ಲ ಈ ಚರಿತ್ರೆ ಎಲ್ಲ ಆದ್ದರಿಂದ ಈ ಕೃಷ್ಣ ನಮಗೆ ಕೈ ಕೊಡುವ ಸಂದರ್ಭವಿದೆ ಏನು ಮಾಡ್ತಾನೆಯೋ ಗೊತ್ತಿಲ್ಲ ಮಾಯಾವಿ ಇವನು ಜರಾಸಂಧನನ್ನು ಕಾಲೇವನನ್ನ ಕಂಸನಿಂದ ವಂಚನೆಯಿಂದ ಕೊಂದಂತೆ ಇವನು ಯಾರ ಕಡೆ ಇರ್ತಾನೆ ಇವ ಏನೋ ಆದ್ದರಿಂದ ದುರ್ಯೋಧನ ನೀನು ಈಗಲೇ ದ್ವಾರಕೆಗೆ ಹೋಗಿ ಕೃಷ್ಣನ ನಮ್ಮ ಕಡೆ ಇರುವಂತ ಪ್ರಾರ್ಥಿಸಿ ಬಾ ಬರ್ತಾನೋ ಬರೋ ಬೇರೆ ವಿಷಯ ನೀ ಕೇಳಂತೂ ಕೇಳು ಅಂತ ಹೇಳಿ ಕಳಿಸಿದ ಅದೇ ದಿವಸ ಪಾಂಡವ ಶಿಬಿರದಲ್ಲಿಯೂ ಅದೇ ಯೋಚನೆ ಧರ್ಮರಾಜ ಅರ್ಜುನನಿಗೆ ಹೇಳಿದ ನೋಡಪ್ಪ ರಾಜಸೂಯ ಮಾಡಬೇಕು ಅಂದಾಗ ಕೃಷ್ಣನಿಗೆ ಹೇಳಿ ಕಳಿಸಿದು ಅನುಕೂಲವಾಯಿತು ಜೋಜಾಟಕ ಬಾ ಅಂತ ದುರ್ಯೋಧನ ಕರೆದಾಗ ಕೃಷ್ಣನನ್ನು ಕೇಳಲಿಲ್ಲ ಅನರ್ಥವಾಯಿತು ಈಗ ನಾವು ರಾಯಭಾರಕ್ಕಾಗಿ ಪುರೋಹಿತನನ್ನು ಕಳಿಸಿದ್ದೇವೆ ನಿಜ ಆದರೆ ಕೃಷ್ಣನನ್ನು ನಮ್ಮ ಕಡೆ ಇರುವಂಥ ನೀನು ಪ್ರಾರ್ಥನೆ ಮಾಡ್ಕೊಂಬರಬೇಕು ನೀನು ಈಗಲೇ ಹೋಗು ಅಂತ ಹೇಳಿ ಕಳಿಸಲಾಗಿ ಹಸ್ತನಾವತಿಯ ಕಡೆಯಿಂದಲೂ ಉಪಪ್ಲವದಿಂದಲೂ ಇಬ್ಬರು ಭಿನ್ನ ಕಡೆಯ ಸೇರಿದ ಮಹಾವೀರ ಒಬ್ಬ ಅರ್ಜುನ ಒಬ್ಬ ದುರ್ಯೋಧನ ಒಂದೇ ದಿವಸಕ್ಕೆ ದ್ವಾರಕೆಗೆ ಬಂದು ಸೇರಿದರು ಎಷ್ಟು ವಿಚಿತ್ರ ಇಬ್ಬರು ಬಂದು ಸೇರಿದ್ದಾರೆ ಅದರಲ್ಲಿ ಒಂದು ಕ್ಷಣ ಮುಂಚೆ ಬಂದವನು ಅರ್ಜುನ ಒಂದು ಒಂದು ಈ ರನ್ನಿಂಗ್ ರೇಸಲ್ಲಿ ಹೇಳ್ತಾರೆ ನೋಡಿ ಒಂದು ಕಾಲು ಮೂಗು ತೋರಿಸ್ಬಿಟ್ರೆ ಫಸ್ಟ್ ಅಂತ ಹೇಳಿದ ಹಾಗೆ ಒಂದು ಹೆಜ್ಜೆ ಕೃಷ್ಣನ ಶಯ್ಯಾಗಾರಕ್ಕೆ ಮೊತ್ತ ಮೊದಲು ಪ್ರವೇಶ ಮಾಡಿದವನು ಅರ್ಜುನ ಮಲಗಿದ್ದಾನೆ ರಂಗನಾಥನಾಗಿ ಕೃಷ್ಣ ಅಜಾನುಬಾಹು ಅವನ ಮುಡಿಯ ಬಳಿಯಲ್ಲಿ ಒಂದು ಸುಖಾಸನವನ್ನು ಹಾಕಿದರು ಅಡಿಯ ಬಳಿ ಪಾದದ ಹತ್ತಿರ ಒಂದು ಸುಖಾಸನ ಹಾಕಿದರು ಪರಮಭಕ್ತನಾದ ಅರ್ಜುನ ತಾನು ಕೃಷ್ಣಪಾದದಲ್ಲಿ ಕೂತ್ಕೊಂಡಿದ್ದಾನೆ ಕೃಷ್ಣನೆಂಬ ಗಂಗಾ ಪ್ರವಾಹದಲ್ಲಿ ಒಂದು ಮರಿ ಮೀನಿನಂತೆ ಕೂತಿದ್ದ ಅಂತ ವರ್ಣನೆ ಮಾಡ್ತಾರೆ ಕವಿಗಳು ಶಂಪು ಭಾರತದಲ್ಲಿ ಬೇರೆ ಕಡೆಯಲ್ಲಿ ಅವನು ಹೇಗೆ ಕೂತಿದ್ದ ಅಂತ ವರ್ಣನೆ ಮಾಡಿದ್ದಾರೆ ಅದನ್ನೆಲ್ಲ ಹೆಚ್ಚು ವಿವರಿಸೋದಕ್ಕೆ ನಮಗೆ ಇಲ್ಲಿ ವೇಳೆ ಇಲ್ಲ ಶಂಪು ಭಾರತ ಕುಮಾರ ವ್ಯಾಸ ಭಾರತ ತೆಲುಗಿನ ಭಾರತ ತಮಿಳು ಎಲಿವಿಲ್ಲಿ ಭಾರತ ಇವೆಲ್ಲ ಸೇರಿಸಿ ಹೇಳಬೇಕು ಈ ಜಾಗದಲ್ಲಿ ದೊಡ್ಡ ವೇದಾಂತ ಮರ್ಮ ಇದೆ ಮೊದಲು ಬಂದವನು ಕೃಷ್ಣ ಪಾದದಲ್ಲಿ ಕುಳಿತ ಒಂದು ಹೆಜ್ಜೆ ತಡವಾಗಿ ಬಂದವನು ನೋಡ್ದ ಕೃಷ್ಣನ ಮುಡಿಯ ಬಳಿಯಲ್ಲಿ ತಲೆಯ ಬಳಿಯಲ್ಲಿ ಕುರ್ಚಿ ಖಾಲಿ ಇದ್ದ ನೋಡಿ ಸದ್ಯ ಅವನ ಯೋಗ್ಯತೆ ಕಾಲ ಹತ್ರ ಕೂತ್ಕೊಂಡ ಗೊಲ್ಲನ ಕಾಲತ್ರ ನನ್ನ ಯೋಗ್ಯತೆಗೆ ಕೃಷ್ಣನ ಮುಡಿಯ ಬಳಿಯಲ್ಲಿ ದೊಡ್ಡ ಕುರ್ಚಿ ಇದೆ ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ ಕೃಷ್ಣ ನಿದ್ದೆ ಮಾಡ್ತಾ ಇರಲಿಲ್ಲ ಯೋಗ ನಿದ್ರೆಯಲ್ಲಿದ್ದ ಯಾವ ಯಾವ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡಬೇಕು ಅಂತ ಸರ್ವದಾ ಚಿಂತನೆ ಮಾಡ್ತಾನಂತೆ ನಿದ್ರಾ ಮುದ್ರಾ ಅಭಿರಾಮ್ ಶ್ರೀರಂಗದಲ್ಲಿ ಮಲಗಿದ್ದಾನೆ ರಂಗನಾಥ ಸ್ವಾಮಿ ಕುಂಭಕೋಣದಲ್ಲಿ ಮಲಗಿದ್ದಾನೆ ಶ್ರೀರಂಗಪಟ್ಟಣದಲ್ಲಿ ಮಲಗಿದ್ದಾನೆ ರಾಮಾವತಾರದಲ್ಲಿ ವಿಶ್ವಾಮಿತ್ರರಿಗೆ ಮಲಗಿ ದರ್ಶನವನ್ನು ಕೊಟ್ಟ ಕೌಸಲ್ಯ ಸುಪ್ರಜಾರಾಮ ಶ್ಲೋಕ ಹೇಳ್ತೇವೆ ಸಮುದ್ರ ತೀರದಲ್ಲಿ ಸಮುದ್ರ ಪ್ರತ್ಯಕ್ಷವಾಗಲಿಲ್ಲ ಅಂತ ಮೂರು ದಿವಸ ಉಪವಾಸ ಮಾಡಿ ಮಲಗಿದ್ದು ಇದು ಮಲಗಿದ ಸಂದರ್ಭಗಳೇ ತುಂಬ ವಿಶೇಷ ಮಲಗಿದ್ದ ಭಗವಂತನಿಗೆ ಶಕ್ತಿ ಹೆಚ್ಚು ಎತ್ತರವಾಗಿ ನಿಂತುಕೊಂಡು ಶಂಖಚಕ್ರ ಕಥೆ ಧರಿಸಿದ ಭಗವಂತನಿಗಿಂತ ಯೋಗ ನಿದ್ರೆಯಲ್ಲಿರುವ ಭಗವಂತ ಹೆಚ್ಚು ಅನುಗ್ರಹ ಮಾಡ್ತಾನೆ ಅಂತ ಆಗಮಶಾಸ್ತ್ರಗಳು ಹೇಳ್ತವೆ ಹಾಗೆ ಮಲಗಿದ್ದ ನಿದ್ರಾ ಮುದ್ರಾಭಿರಾಮಂ ನಿದ್ರೆ ಅನ್ನೋದು ಒಂದು ಮುದ್ರೆ ನಟಿಯಾದವಳು ಕೈಯನ್ನು ಕಾಲನ್ನು ಮುದ್ರೆ ಮಾಡಿ ತೋರಿಸುವಂತೆ ಭಗವಂತನ ನಿದ್ರೆ ಅನ್ನೋದು ಒಂದು ಅಭಿನಯ ಕಟಿ ನಿಕಟ ಶಿರ ಪಾರ್ಶ್ವವಿನ್ಯಸ್ತ ಹಸ್ತಂ ಸೊಂಟದ ಹತ್ರ ಒಂದು ಕೈ ಇಟ್ಕೊಂಡಿದ್ದಾನೆ ಪದ್ಮಾಧಾತ್ರೀಕರಾಭ್ಯಾಂ ಪರಿಚಸ ಶರಣಂ ರಂಗರಾಜಂ ಭಜೇಯಂ ಲಕ್ಷ್ಮೀದೇವಿ ಭೂದೇವಿಯರು ಪಾದವನ್ನೊತ್ತಾ ಇದ್ದಾರೆ ಶ್ರೀರಂಗದಲ್ಲಿ ಕಾವೇರಿ ಮಧ್ಯದೇಶೇ ಎರಡು ಕಾವೇರಿ ಮಧ್ಯದಲ್ಲಿ ಕಾವೇರಿಯ ತೋಳ್ ರಂಗನಾಥ ಮಲಗಿರುವಂತೆ ಇಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಮಲಗಿದ್ದಾನೆ ದ್ವಾರಕೆ ಮುಕ್ತಿ ಬೇಡುವವರು ದ್ವಾರಕಾ ಕ್ಷೇತ್ರ ದರ್ಶನ ಮಾಡಿದರೆ ಅದು ಮುಕ್ತಿಗೆ ದ್ವಾರ ಅಂತ ಹೇಳ್ತಾರೆ ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿ ಯವಂತಿಕ ಪುರಿ ದ್ವಾರವತಿ ಚೈವ ಇವು ಸಪ್ತೈತೆ ಮುಕ್ತಿದಾಯಕ ಮುಕ್ತಿ ಕೊಡೋ ಕ್ಷೇತ್ರಗಳಲ್ಲಿ ಮೊದಲನೇದು ಅಯೋಧ್ಯೆ ಆದರೆ ವಿಳಂಬವಾಗುತ್ತೆ ಮಧುರಾ ಕೃಷ್ಣಾವತಾರ ಮಾಡಿದ್ದು ಮಾಯಾ ಹರಿದ್ವಾರ ಕಾಶಿ ಕಾಂಚಿ ಅವಂತಿಕ ಅವಂತಿ ಅಂದರೆ ಉಜ್ಜಯಿನಿ ಪುರಿ ದ್ವಾರವತಿ ಚೈವ ಪುರಿ ಅಂದರೆ ಪುರಿ ಅಲ್ಲ ದ್ವಾರಕೆಗೆ ಇನ್ನೊಂದು ಹೆಸರು ಗುರಿಯಿಂದ ಬೇರೆ ಅಂತ ಎಳಿಸ್ಕೊಂಡ್ರೆ ಎಂಟಾಗುತ್ತೆ ಅದು ಅದು ದ್ವಾರಕೆ ಅನ್ನೋದು ಅಲ್ಲಿ ವಾಸ ಮಾಡಿ ಪ್ರಾಣ ಬಿಟ್ಟವನಿಗೆ ಅಲ್ಲಿಂದ ಅಲ್ಲೇ ಮೋಕ್ಷ ಅಂತಾರೆ ಅದಕ್ಕಾಗಿಯೇ ಕೃಷ್ಣನ ದ್ವಾರಕಾಧೀಶ್ ಮಹಾರಾಜ್ ಅಂತ ಹೇಳ್ತಾರೆ ದ್ವಾರಕೆಗೆ ಹೋಗಿ ಬಂದಿದ್ದೇವೆ ತಾವೆಲ್ಲ ಹೋಗಿ ದರ್ಶನ ಮಾಡಬೇಕು ಕೃಷ್ಣ ದರ್ಶನ ಬಹಳ ಸುಂದರವಾದದ್ದು ದೇವಿಕೆ ಎದುರಿಗೆ ನಿಂತು ಮಗ ಊಟ ಮಾಡೋದನ್ನು ಹದಿನೇಳು ಸಲ ಭಕ್ಷಣ ಭೋಜ್ಯಗಳೆಲ್ಲ ಸಮರ್ಪಣೆ ಮಾಡ್ತಾರೆ ಕೃಷ್ಣನಿಗೆ ಅಲ್ಲಿರೋಷ್ಟು ಭೋಗ ಬೇರೆ ಕಡೆಯಲ್ಲಿಲ್ಲ ಆ ದ್ವಾರಕೆ ದ್ವಾರಕೆ ದ್ವಾರಕೆ ಶರಣಾಗತಿ ಮಾಡಿದ ದ್ರೌಪದಿ ದ್ವಾರಕಾವಾಸಿನ್ ದ್ವಾರಕಾವಾಸಿನ್ ಎಲ್ಲೋ ಇದ್ರು ಕೃಷ್ಣನನ್ನ ಅವಳು ಪಾಹಿ ಮಾಂ ಶರಣಾಗತಾಂ ಶಂಖಚಕ್ರ ಕದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ದ್ವಾರಕೆ ದ್ವಾರಕೆ ಜನ ಅಭಿಮಾನದಿಂದ ಹೇಳ್ತಾರೆ ಕೃಷ್ಣ ಹುಟ್ಟಿದ್ದು ಮಧುರೆಯಲ್ಲಿ ಒಂದು ಕ್ಷಣವೂ ತಂಗಲಿಲ್ಲ ಬೆಳೆದದ್ದು ಗೋಕುಲದಲ್ಲಿ ಬರೀ ಹನ್ನೆರಡು ವರ್ಷ ಆದರೆ ಮುಂದೆ ಹದಿಮೂರು ವರ್ಷ ಅವನು ಮತ್ತೆ ಮಧುರಾಪುರಿಗೆ ಬಂದು ಕಂಸ ಸಂಹಾರವೆಲ್ಲ ಆದ ನಂತರ ಒಟ್ಟು ನೂರಿಪ್ಪತ್ತೈದು ವರ್ಷದ ಆಯುಷ್ಯದಲ್ಲಿ ನೂರು ವರ್ಷ ಬಾಳಿದ್ದು ನಮ್ಮ ದ್ವಾರಕೆಯಲ್ಲಿ ಎಂಬುದಾಗಿ ತುಂಬ ಅಭಿಮಾನದಿಂದ ಹೇಳ್ಕೊಳ್ತಾರೆ ಅಂಥ ದ್ವಾರಕಾಪುರಿ ಬೇಟ್ ದ್ವಾರಕಾ ದ್ವೀಪ ಇದೆ ಅದು ಹಿಂದೆ ಬಹಳ ದೊಡ್ಡದಾಗಿತ್ತು ಈಗ ಸುಮಾರು ಒಂದೂವರೆ ಕಿಲೋಮೀಟ್ರ್ ಉದ್ದಾಗಲ ಮಾತ್ರ ಇರುವುದು ಹದಿನಾರು ಸಾವಿರ ಪತ್ನಿಯರಿಗೆ ನರಕಾಸುರ ಮುಟ್ಟಿದ್ದ ಸ್ತ್ರೀಯರಿಗೆ ಎಲ್ಲರಿಗೆ ವಸತಿ ಮಾಡಿಕೊಟ್ಟು ಅದರ ವೈಭವ ವಾಚಾಮಗೋಚರವಾದದ್ದು ವೇದಾಂತೇಶ್ಕರು ಯಾದವಾಭ್ಯುದೇ ಕಾವ್ಯದಲ್ಲಿ ದ್ವಾರಕೆ ವೈಭವವನ್ನು ವರ್ಣನೆ ಮಾಡ್ತಾರೆ ಅಂಥ ದ್ವಾರಕೆಯಲ್ಲಿ ಏನು ಕಡಿಮೆ ಐಶ್ವರ್ಯ ಕಡಿಮೆಯೇ ಆಳುಕಾಳು ಕಾಳು ಕಡಿಮೆಯೇ ಭಕ್ತಿ ಕಡಿಮೆಯೇ ಅಲ್ಲಿ ಹೋಗಿ ಇಬ್ಬರು ಕೂತಿದ್ದಾರೆ ಒಂದು ಸ್ವಲ್ಪ ಹೊತ್ತಾಯಿತು ಸುಪ್ತಂ ದದಶತು ಕೃಷ್ಣಂ ಶಯಾನಂಚ ಅಭಿಜಗ್ಮತು ಉಚ್ಛೀರ್ಷತಶ್ಚ ಕೃಷ್ಣಸ್ಯ ರಿಷಸಾದವರಾಸನೆ ತತೆ ಕಿರೀಟಿ ತಸ್ಯಾನುಪ್ರವಿವೇಶ ಮಹಾಮನಃ ಪ್ರಹೋ ತಿಷ್ಠತ್ಕೃತಾಂಜಲಿ ಕೈ ಮುಗಿದುಕೊಂಡು ಪಾದದಲ್ಲಿ ಕೂತಿದ್ದಾನೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಇಲ್ಲ ಅರ್ಜುನ ಮುಖ ದುರ್ಯೋಧನ ನೋಡ್ತಾ ಇಲ್ಲ ದುರ್ಯೋಧನ ಮುಖ ಇವನು ನೋಡ್ತಾ ಇಲ್ಲ ಕೃಷ್ಣನ ಮುಖವನ್ನು ಇಬ್ಬರು ನೋಡ್ತಾ ಇಲ್ಲ ಅವನ ಹೇಳಿ ಎಂಬುದಾಗಿ ಮುಂದಕ್ಕೆ ಸ್ವಾರಸ್ಯವಾಗಿದೆ ಕೃಷ್ಣ ಕಣ್ಣನ್ನು ಉಜ್ಜಿಕೊಂಡು ಎದ್ದ ಎದ್ದು ಕೂತ ಕೂಡಲೇ ಕಾಣಿಸಿದ್ದು ಪಾದದ ಬಳಿ ಕುಳಿತಿದ್ದ ಅರ್ಜುನ ಅವನ ಮೇಲೆ ದೃಷ್ಟಿ ಬಿದ್ದಿತು ಕೃಷ್ಣ ಕಟಾಕ್ಷ ಬಿದ್ದಿತು ಅಲ್ಲಿ ಪಾಂಡವರಿಗೆ ಪ್ರಾಪ್ತಿಯಾಯಿತು ನೀವು ಕಾಲಿ ಎದ್ದ ಮನುಷ್ಯ ಕಾಲಿನ ಕಡೆಗೆ ಮುಖ ಮಾಡಿಕೊಂಡು ಹೇಳ್ತಾನೆ ಹೊರತು ಮುಡಿ ಕಡೆಗೆ ಯಾರು ತಿರ್ಕೊಂಡು ಹೇಳೋದಿಲ್ಲ ಭಗವಂತನ ನೇರ ಕಟಾಕ್ಷಕ್ಕೆ ಬೆಲೆ ಗೊತ್ತಿದ್ದವನು ಅರ್ಜುನ ಅದು ಗೊತ್ತಿಲ್ಲದೇ ನಾಸ್ತಿಕ ಮೂಢಮತಿ ದುರ್ಯೋಧನ ಯಾವಾಗ ಬಂದ್ಯಪ್ಪ ಅರ್ಜುನ ನಮ್ಮ ಸೋದರತ್ತೆ ಕುಂತಿ ಕ್ಷೇಮವಾಗಿದ್ದಾಳಿಯೇ ಧರ್ಮರಾಜ ಹಾಗಿದ್ದಾನೆ ಭೀಮಣ್ಣ ಹೇಗಿದ್ದಾನೆ ಎಲ್ಲ ಕೇಳಿದ್ವಿ ಇವನು ಕೆಮ್ಮಿದ ಈ ಕಡೆ ಕೂತಿದ್ದವನು ಓಹೋ ದುರ್ಯೋಧನ ಮಹಾರಾಜರು ಬಂದಾಗಿದೆ ಸೌಖ್ಯವೇ ಯಾವಾಗ ಬಂದ್ರಿ ಅವನನ್ನು ಕುಶಲ ಪ್ರಶ್ನೆ ಮಾಡಿದ ಕಟಾಕ್ಷ ಕಳೆದು ಇಬ್ಬರು ಒಟ್ಟಿಗೆ ಬಂದು ಒಂದು ಅವನು ಹೊರಟಾಗಿ ಮಾತನಾಡಿದ ಓಹೋ ಯಾವತ್ತೂ ಇಲ್ಲದೆ ಇದ್ದವರು ಇಬ್ಬರು ಪರಸ್ಪರ ವೈರಿಗಳು ಈ ರೀತಿ ಬಂದಿದ್ದೀರಿ ಆದರೆ ಏನು ಅಭಿಪ್ರಾಯವೋ ಗೊತ್ತಿಲ್ಲ ದೃಷ್ಟಸ್ತು ಪ್ರಥಮಂ ರಾಜನ್ನೇ ಅಯ್ಯ ದುರ್ಯೋಧನ ನಾನು ಮೊದಲು ನೋಡಿದ್ದು ಇವನನ್ನು ಮಯ ಪಾರ್ಥೋ ಧನಂಜಯ ಆದ್ದರಿಂದ ತವ ಪೂರ್ವಾಭಿಗಮನಾತ್ ಪೂರ್ವಂಚಾಪ್ಯಸ್ಯ ದರ್ಶನಾತ್ ಮೊದಲು ಬಂದವನು ನೀನು ಅಂತ ಹೇಳ್ತೀಯ ನನ್ನ ದೃಷ್ಟಿ ಮೊದಲು ಬಿದ್ದು ದರ್ಜನ ಮೇಲೆ ಆದ್ರೆ ಮೊದಲು ಬಂದವನು ನೀನು ಅಂತ ಹೇಳ್ತೀಯ ದುರ್ಯೋಧನ ನನ್ನ ನಿಬಂಧನೆ ಇಷ್ಟು ಈ ಸಲ ನಾನು ಇಬ್ಬರಿಗೂ ಖಂಡಿತ ಸಹಾಯ ಮಾಡ್ತೇನೆ ಆದರೆ ಒಂದು ನಿಬಂಧನೆ ನಾನೊಬ್ಬನೇ ಒಂದು ಕಡೆ ನನ್ನ ಸೈನ್ಯ ನಾರಾಯಣ ಅಲ್ಲ ಒಂದು ಕಡೆ ಯಾದವರಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ಆ ಸೈನ್ಯವನ್ನು ನಾನು ಯಾದವ ವೀರನಾಗಿ ನಡೆಸೋದಿಲ್ಲ ಅದಕ್ಕೆ ಅಧಿಪತಿ ಆ ಸೈನ್ಯ ಒಂದು ಕಡೆ ನಿಂತುಕೊಳ್ಳುತ್ತೆ ನಾನೊಬ್ಬ ಒಂದು ಕಡೆ ನಿಂತುಕೊಳ್ತೇನೆ ಆದರೆ ಚಕ್ರವನ್ನು ಹಿಡಿಯುವುದಿಲ್ಲ ಚಕ್ರ ಶಂಖ ಧನುಸ್ಸು ಶಾರಂಗಪಾಣಿ ಸರ್ವಪ್ರಹರಣಾಯುಧ ಅವನ ಗದಿ ಶಾರ್ಗಿ ಶಂಕಿ ಚಕ್ರಿ ಚನಂದಕಿ ಎಲ್ಲ ಆಯುಧಗಳಿರ್ಬೋದು ನಾನು ಆಯುಧ ಹಿಡಿಯೋದಿಲ್ಲ ಅರ್ಜುನ ಮೊದಲು ಕೇಳ್ಬಿಡೋಣ ನಿನಗೆ ನಾನು ಬೇಕೋ ಸೈನ್ಯ ಬೇಕೋ ಅಂತ ಕೇಳಿದಾಗಿ ಅವನು ಕೈ ಮುಗಿದು ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳಿದ ಹೇ ಭಗವನ್ ವಾಸುದೇವ ನೀ ನನ್ನ ಕಡೆ ಇದ್ರೆ ಸಾಕು ಸೈನ್ಯ ಬೇಕಾದ್ರೆ ಅವನಿಗೆ ಕೊಡು ಅಂತ ಹೇಳಲಾಗಿ ಆಯ್ತಪ್ಪ ದುರ್ಯೋಧನ ನಿನಗೆ ಸಮ್ಮತವೇನಯ್ಯ ಅಂದರೆ ನನಗೂ ಅದೇ ಬೇಕಾಗಿತ್ತು ಅವನು ಎಲ್ಲಿ ಸೈನ್ಯ ಕೇಳಿಬಿಡ್ತಾನೋ ಅಂತಿದ್ದೆ ಸದ್ಯ ಸೈನ್ಯ ಕೇಳಲಿಲ್ಲ ಚಕ್ರ ಹಿಡಿದೇ ಇರುವಂಥ ನಿನ್ನನ್ನು ತಗೊಂಡು ನಾನೇನು ಮಾಡಲಿ ಜೊತೆಗೆ ವಾ ಸಹಾಯಕ್ಕೆ ಅಂದರೆ ಚಕ್ರ ತರೋದಿಲ್ಲ ಅಂದರೆ ಯಾವನ್ನೂ ಕರ್ಕೊಂಬರ್ತೀವಿ ಮಾಡಿ ಅಂದರೆ ಆಯುಧ ತಂದಿಲ್ಲ ಅಂದ್ರೆ ಏನು ಮಾಡ್ತೀರಿ ಒಬ್ಬ ಬಡಗಿ ಕೈಯಲ್ಲಿ ಯಾವಾಗಲೂ ಕೊಡ್ತಿ ಪಡ್ತಿ ಸಾಮಾನು ತೊಗೊಂಬರ್ಬೇಕು ನಿರಾಯುಧನ ತಗೊಂಡು ಏನು ಮಾಡಲಿ ಅಂತ ಹೇಳಲಾಗಿ ಸರಿ ಕೃತಮರಮ್ಮನ್ನು ಹೋಗಿ ಕೇಳ್ಕೊ ಹೋಗು ಸೈನ್ಯ ಎಲ್ಲ ಅವನು ಕೊಟ್ಟಿದೆ ನಾರಾಯಣ ಸೇನೆ ಭಗವಂತನ ಹೆಸರಲ್ಲಿ ನವಕೋಟಿ ನಾರಾಯಣ ಒಂಬತ್ತು ಕೋಟಿ ಸೈನ್ಯ ಇತ್ತು ನಾವು ಒಂದು ಅಕ್ಷೋಹಿಣಿ ಅಂತೀವಿ ನವಕೋಟಿ ನಾರಾಯಣರು ಒಬ್ಬೊಬ್ಬನಿಗೂ ನಾರಾಯಣ ಅಂತ ಹೆಸರು ಗೋಪಾನ ಅರ್ಬುದಂ ಮಹತಿ ನಾರಾಯಣ ಇತಿ ಖ್ಯಾತ ಸರ್ವೇ ಸಂಗಮಯೋಧಿನ ನವಕೋಟಿ ನಾರಾಯಣ ನಮ್ಮ ಕರ್ನಾಟಕದಲ್ಲಿ ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ ಅಂತ ಹೆಸರಿತ್ತು ನವಕೋಟಿ ಒಂಬತ್ತು ಕೋಟಿ ಚಿಕ್ಕದೇವರಾಯರ ವರಾಹ ಮುದ್ರಿಕೆಗಳನ್ನು ನಾಣ್ಯ ಛಾಪಿಸಿದ್ರು ಅಂತ ಇವ್ರಿಗೆ ಬೇರೆ ಅರ್ಥದಲ್ಲಿ ನೋವು ಕೋಟಿ ನಾರಾಯಣ ಅದು ಪಾಂಡವರಿಗೆ ಆ ಸೈನ್ಯ ಉಪಯೋಗಕ್ಕೆ ಬರಲಿಲ್ಲ ಇದು ಕೃಷ್ಣ ಸೈನ್ಯ ಆದರೂ ನಾರಾಯಣ ಸೇನೆ ಅದಾದ ಮೇಲೆ ಶಿವಸೇನೆ ಅದಾದ ಮೇಲೆ ರಾಮಸೇನೆ ಆಮೇಲೆ ಹಿಂದೋಸ್ ಈ ಗೋಪಾಲ ಸೇನೆ ಈ ಸೇನೆಗಳೆಲ್ಲ ಬಂದದ್ದು ಅನುಕರಣೆ ಮಹಾಭಾರತ ಕಾಲದಿಂದ ಬಂತು ಲಿಂಕ್ ಹೇಗೆ ಬರುತ್ತೆ ನೋಡಿ ಕೃತವರ್ಮನ ಭೇಟಿಯಾದ ಹೋಗಿ ದುರ್ಯೋಧನ ಹೌದು ಕೃಷ್ಣ ಹೇಳಿದ್ದಾನೆ ಇದು ಒಂದು ಸೈನ್ಯ ನನಗೆ ಒಂದು ಕಡೆ ಇರುತ್ತೆ ಕೃಷ್ಣ ಹೇಳಿದರೆ ಇನ್ನು ಕಡೆಗೆ ಬರ್ತೇನೆಪ್ಪ ಅಂತ ಮಹಾಭಾರತ ಯುದ್ಧ ಆದ ಮೇಲೆಯೂ ಈ ಒಂಬತ್ತು ನವಕೋಟಿ ನಾರಾಯಣರು ಸತ್ತು ಪಾಂಡವರ ಅಸ್ತ್ರಗಳಿಗೆ ಕೃತವರ್ಮ ಜೀವಂತ ಉಳ್ಕೊಂಡ ಅವನು ಉಳಿದದ್ರಿಂದ ಪಾಂಡವರ ಕಡೆ ಸಾತ್ವಿಕೆ ಉಳಿದದ್ರಿಂದ ಇವರಿಬ್ಬರ ಜಗಳದಿಂದ ಯಾದವ ಕಲಹವಾಗಿ ಮುಂದೆ ಯಾದವ ವಂಶವು ನಾಶವಾಗುತ್ತೆ ಅದು ಮುಂದಿನ ಕತೆ ಅದು ಒಂದು ಪರ್ವದಲ್ಲಿ ಹೇಳಿದ್ದಾರೆ ವೇದವ್ಯಾಸರು ಈ ಕಡೆಯಲ್ಲಿ ಅಷ್ಟಕ್ಕೆ ನಿಲ್ಲದೆ ದುರ್ಯೋಧನ ಬಲರಾಮನ ಹತ್ರ ಹೋದ ಬಲರಾಮನಿಗೆ ಆಶ್ಚರ್ಯ ಯಾವತ್ತೋ ಬಂದೆ ನಿಮಗೆ ಬೆಳಗ್ಗೆ ತಾನೇ ಬಂದೆ ಯಾಕೆ ಬಂದೆ ಕೃಷ್ಣನ ಯಾವ ಕಡೆ ಇರ್ತೀಯ ಅಂತ ಕೇಳೋಕೆ ಬಂದು ನೀನು ಯಾವ ಕಡೆ ಇರ್ತೀಯ ಬಲರಾಮನಿಗೆ ಕನ್ಫ್ಯೂಷನ್ ಆಯಿತು ಕೃಷ್ಣ ಯಾವ ಕಡೆ ಇರ್ತೇನೆ ಇಂದ ಅವನು ಯಾರ ಕಡೆ ಇರೋದಿಲ್ಲ ಹಾಗಿದ್ರೆ ನಾನು ಯಾರ ಕಡೆ ಇರೋದಿಲ್ಲ ಅನ್ಬಿಟ್ಟ ಬಲರಾಮ ಅದು ಕೃಷ್ಣನಿಗೆ ವಿರುದ್ಧವಾಗಿ ಹೋಗುವಂಥ ಬುದ್ಧಿ ಇಲ್ಲ ಬಹಳ ಮುಗ್ಧ ಸ್ವಭಾವ ದಶಾವತಾರದಲ್ಲಿ ರಾಮೋ ರಾಮಶ್ಚ ರಾಮಶ್ಚ ಪರಶುರಾಮ ಶ್ರೀರಾಮ ಬಲರಾಮರನ್ನು ಹೇಳ್ತೇವೆ ಬಹಳ ಮುಗ್ಧವಾದ ಅವತಾರ ಕಪಟವಿಲ್ಲದೆ ಇರೋ ಅವತಾರ ದುಷ್ಟರಿಗೂ ಒಲಿದ ಅವತಾರ ದುರ್ಯೋಧನನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡಿದ ಅವತಾರ ಈ ಕಡೆಯಲ್ಲಿ ಕೃಷ್ಣ ಅರ್ಜುನನ್ನು ಕೇಳಿದ ಎಲ್ಲ ಪೆದ್ದೆ ಮೊದಲೇ ಸೈನ್ಯ ಶಾರ್ಟೇಜ್ ಶೋಹಿಣಿ ಒಂಬತ್ತು ಕೋಟಿ ಸೈನ್ಯವನ್ನು ತಗೊಳ್ಳದೆ ಆಯುಧ ಹಿಡಿಯದೇ ಇರುವ ನನ್ನನ್ನು ಕೇಳಿಕೊಂಡಿದ್ದೀಯಲ್ಲ ನೀನು ನಿನಗೆ ಬುದ್ಧಿ ಇದೆಯೇ ಅದನ್ನು ಕುಮಾರ ವ್ಯಾಸ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸುರಗಿಯನ್ನು ಬಿಟ್ಟು ಬಿಸುಟು ಕತ್ತಿಯನ್ನು ಬಿಸುಟು ಕತ್ತಿ ಇಡುವ ಚೀಲ ಒರೆ ಅಂತ ಇರುತ್ತದಲ್ಲ ಹೊರೆ ತಗೊಂಡಾಗಾಯ್ತಲ್ಲ ನೀವು ಮಾಡಿದ ಕೆಲಸ ಅನ್ಯಾಯ ಮಾಡಿಕೊಂಡೆ ಅಲ್ಲ ನೀನು ಅಂತ ಕೇಳಲಾಗಿ ಅದಕ್ಕೆ ಅರ್ಜುನ ಹೇಳ್ತಾನೆ ಕೃಷ್ಣ ನಿನ್ನ ಗರಡಿಯಲ್ಲಿ ನನಗೆ ಪರಿಶ್ರಮ ಉಂಟು ಅಂದ ನಿನ್ ಗರಡಿಲ್ ಪಳಗಿದವನು ನಿನ್ನ ಬುದ್ಧಿ ನಿನ್ನ ಮನಸ್ಸು ನನಗೆ ಗೊತ್ತು ನೀ ನನ್ನ ಕಡೆಗಿದ್ದರೆ ಸಕಲ ವಿಧವಾದ ಕ್ಷೇಮ ಉಂಟಾಗತ್ತೆ ನಿನಗೆ ಆಯುಧ ಬೇಕಾಗಿಲ್ಲ ಯಾವ ಆಯುಧವೂ ಇಲ್ಲದೆಯೇ ಕಂಸನನ್ನು ಕೊಲ್ಲಿಲ್ವೆ ನೀನು ಗೋವರ್ಧನ ಪರ್ವತವನ್ನು ಎತ್ತಿದಾಗ ಏನು ಐತೆ ಗುದ್ಲಿ ಐತೆ ಪಿಕಾಸಿ ಐತೆ ಯಾರಿತ್ತೆ ಕೈಯಲ್ಲಿ ಜಲಾಸಂದನ ಕೊಂದಾಗ ಏನು ಚಕ್ರ ಹಿಡ್ದಿದ್ಯಾ ಕಾಲವನ್ನು ಸಂಹಾರ ಮಾಡಿದಾಗ ಏನಿತ್ತು ನಿನ್ನ ಆಯುಧ ಆದ್ದರಿಂದ ನೀನೇನು ನನ್ನ ಕಡೆಯಲ್ಲಿ ಸಾಕು ಅಂತ ಹೇಳಿದ ಮೇಲೆ ಕೃಷ್ಣ ಸಂತೋಷಪಟ್ಟು ಉಪಪನ್ನಮಿದಂ ಪಾರ್ಥ ಯತ್ ಸ್ಪರ್ಧಸಿ ಮಯಾ ಸಹ ಸಾರಥ್ಯಂತೆ ಕರಿಷ್ಯಾಮಿ ಕಾಮ ಸಂಪದ್ಯತ ಅಂತವ ಯತ್ ಸ್ಪರ್ಧಸಿ ಮಯಾ ಸಹ ಇದೊಂದು ಆಶ್ಚರ್ಯವಾದ ವಾಕ್ಯ ನಿನಗೂ ನನಗೂ ಯಾವತ್ತೂ ಇದೇ ಒಂದು ಸ್ಪರ್ಧೆ ಬಂದುಬಿಟ್ಟಿದೆ ಕಾಣು ಅರ್ಜುನ ಯಾರು ಗೆಲ್ತಾರೆ ನೋಡೋಣ ಅಂತ ಒಂದು ಸ್ಪರ್ಧೆ ಅಂದರು ಏನು ಸ್ಪರ್ಧೆ ಭಕ್ತರಿಗೆ ವಾತ್ಸಲ್ಯದಿಂದ ಒದಗಿ ಗುಣಪ್ರದರ್ಶನ ಮಾಡುವ ಯತ್ನ ಈಶ್ವರನದು ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ತೋರಿಸಿ ಆಕಿಂಚನ್ಯ ಪ್ರದರ್ಶನ ಮಾಡಿ ಶರಣಾಗತಿ ಮಾಡುವ ಯತ್ನ ಅರ್ಜುನನದು ಜೀವಾತ್ಮನದು ದೇವರ ಕರುಣೆ ಹೆಚ್ಚೋ ಭಗವನ್ ಮನುಷ್ಯನ ಮಾಡುವ ಶರಣಾಗತಿ ಹೆಚ್ಚೋ ಈಶ್ವರ ಕಾರುಣ್ಯ ಹೆಚ್ಚೋ ಭಕ್ತನ ವಶೀಕರಣ ಸಾಮರ್ಥ್ಯ ಹೆಚ್ಚೋ ಇದು ವೇದಾಂತ ಶಾಸ್ತ್ರಕ್ಕೆ ಬಹಳ ದೊಡ್ಡ ಪ್ರಮೇಯ ಒಂದು ಸಣ್ಣ ಅರ್ಧವಾಕ್ಯದಲ್ಲಿ ಹೇಳಿದ್ದಾರೆ ವೇದವ್ಯಾಸರು ಆಮೇಲೆ ಹೇಳಿದಂತೆ ಕೃಷ್ಣ ಕುಮಾರವ್ಯಾಸ ತುಂಬ ಚಮತ್ಕಾರ ಮಾಡಿದ್ದಾನೆ ನೋಡಪ್ಪ ನಿಮ್ಮ ಕಡೆ ಬರ್ತೇನೆ ನಿಜ ಕೇಳ್ಕೊಂಬಿಟ್ಟೆ ಆಯುಧ ಹಿಡಿಯೋದಿಲ್ಲ ಆದರೆ ಬಿಟ್ಟಿ ಊಟ ಮಾಡಬೇಕಲ್ಲ ನಿಮ್ಮ ಕಡೆ ಅದು ಇಷ್ಟ ಇಲ್ಲ ಬಿಟ್ಟಿ ಅಣ್ಣ ತಿಂದ ಕೃಷ್ಣ ಅಂತ ಬರೆದು ಬಿಡ್ತಾರೆ ನಾಳು ವೇದವ್ಯಾಸರು ಅದಕ್ಕಾಗಿ ನನಗೊಂದು ಸಣ್ಣ ಕೆಲಸ ಏನಾದ್ರು ಕೊಡು ಅಂತ ಕೇಳಲಾಗಿ ಏನು ಬೇಡ ನಾನು ರಥದ ಮುಂದುಗಡೆ ನೀವು ಕೂತ್ಕೊಂಡು ಸಾರಥಿ ಆದರೂ ಸಾಕು ಅಂತ ಅರ್ಜುನ ಪರಮ ಬೇಡಿಕೊಳ್ತಾನೆ ತುಂಬ ರಂಜನೆ ಮಾಡಿ ಹೇಳ್ತೇವೆ ಎರಡು ದಿವಸ ಮೂರು ದಿವಸ ಈ ಪ್ರವಚನವನ್ನು ಇದು ಇದು ಪೋಲರೈಸೇಷನ್ ಅಂಕಿತ ಮುದ್ರೆ ಹಾಕಿಬಿಟ್ಟ ಕೃಷ್ಣ ನಾನು ಪಾಂಡವ ಪಕ್ಷಪಾತಿ ಎನ್ನುವುದನ್ನು ತೋರಿಸಿಕೊಂಡ ಆ ಪಕ್ಷಪಾತದಲ್ಲಿ ದೋಷವಿಲ್ಲ ಯಾಕೆ ಅಂದರೆ ಅವರು ಧರ್ಮ ಪಕ್ಷಪಾತಿಗಳಾಗಿದ್ದರು ಈಗ ಮುಂದಿನ ಕಥೆಗೆ ಹೋಗ್ತೇವೆ ಲೋಕಾಂತರಕ್ಕೆಲ್ಲ ಗೊತ್ತಾಗಿತ್ತು ಪಾಂಡವರು ಕೌರವರು ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಮಾದ್ರಿದೇವಿಯ ಅಣ್ಣ ನಕುಲ ಸಹದೇವರಿಗೆ ಸ್ವಂತ ಸೋದರ ಮಾವ ಶಲ್ಯ ಮದ್ರ ದೇಶದವನು ಅಂತ ಕೇಳ್ತೇವೆ ಈ ಮದ್ರ ದೇಶ ಎಲ್ಲಿತ್ತು ಅದೇ ಸುಮೇರು ಈ ಕಡೆ ಇವತ್ತು ಇರಾಕ್ ಇರಾನ್ ಅಂತ ಏನು ಒಡೆದು ಚೂರಾಗಿವೆ ಮುಸಲ್ಮಾನ್ ರಾಷ್ಟ್ರಗಳು ಅಲ್ಲೆಲ್ಲ ಭಾರತೀಯರಿದ್ದ ಜಾಗ ಆಮೇಲೆ ಮೆಸಪೊಟೇಮಿಯಾ ಅಂತ ಕರೆದರು ಸುಮೇರು ಅನ್ನೋ ಪರ್ವತ ಮೇರು ಪರ್ವತ ಇದ್ದ ಜಾಗ ಸುಮೇರಿಯನ್ ಸಿವಿಲೈಸೇಷನ್ ಅಲ್ಲಿ ಭಾರತ ದೇಶದ ಹೆಸರಿನ ನದಿಗಳು ಇನ್ನೂ ಇವೆ ಅರಾಕರು ಗೊತ್ತಿಲ್ಲ ಇರಾಕಿನಲ್ಲಿ ಕರುಣಾ ಅಂತ ಒಂದು ನದಿ ಹೆಸರು ಇದು ಬೇರೆ ದೇಶ ಸಂಸ್ಕೃತಿಗೆ ಹೊಂದೋದಿಲ್ಲ ಮ್ಯಾಪ್ ತೆಗೆದು ನೋಡಿಬೇಕಾದ್ರೆ ಕರುಣಾ ಅನ್ನೋದು ಅಲ್ಲಿ ದೊಡ್ಡ ಮುಖ್ಯವಾದ ನದಿ ಅದು ಮದ್ರ ದೇಶ ಸಾವಿತ್ರಿ ಹುಟ್ಟಿದ್ದು ಮದ್ರ ದೇಶದಲ್ಲಿ ಸಾವಿತ್ರಿ ಕಥೆ ನಡೆದದ್ದು ಅಲ್ಲಿ ಆ ದೇಶಕ್ಕೆ ಅಧಿಪತಿಯಾಗಿದ್ದ ಇವನು ಶಲ್ಯನೆಂಬ ದೊರೆ ಆ ದೇಶದಲ್ಲಿ ಒಂಟೆ ಹಾಲು ಹೇಗೆ ಉಪಯೋಗ ಮಾಡ್ತಾರೆ ಸ್ತ್ರೀಯರ ರೀತಿ ಹೇಗೆ ಪುರುಷರ ರೀತಿ ಹೇಗೆ ಕಾಮಕೇಳಿ ಹೇಗೆ ಜೀವನ ರೀತಿ ಹೇಗೆ ಅದನ್ನು ಬದಲು ಮಾಡುವುದು ಹೇಗೆ ಅದೆಲ್ಲ ಕರ್ಣನಿಗೆ ಶಲ್ಯನಿಗೆ ಜಗಳ ಉಂಟಾದಾಗ ಕರ್ಣ ಪರ್ವದಲ್ಲಿ ಅವರವ್ರ ದೇಶ ಚರಿತ್ರೆಗಳನ್ನೆಲ್ಲ ನೀವು ಇತಿಹಾಸವನ್ನು ಕಾಣ್ತೀರಿ ಆ ಸಂದರ್ಭ ಬಂದಾಗ ನೋಡೋಣ ಆದ್ದರಿಂದ ಶಲ್ಯನೆಂಬುವನು ಅವನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ಅದನ್ನು ತಗೊಂಡು ಈ ಕಥೆ ಮೇಲ್ನೋಟಕ್ಕೆ ನೋಡಿದರೆ ಪಾಂಡವರ ಸಹಾಯಾರ್ಥವಾಗಿ ಹೊರಟಿದ್ದ ಶಲ್ಯ ಎಂಬುದಾಗಿ ಕಥೆ ಆದರೆ ನೀವು ನನ್ನ ಕಡೆ ನಿಂತ್ಕೋಬೇಕು ಅಂತ ಪಾಂಡವರು ಯಾರೂ ಅವನನ್ನು ಕೇಳಿರಲಿಲ್ಲ ಯಾಕೆ ಸಮಯ ಸಾಧಕ ಇದ್ದ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ಎತ್ ಕಡೆ ಹೊರಡಬೇಕು ಹೊರಡಬೇಕನ್ನೋದಿನ್ನೂ ತೀರ್ಮಾನ ಮಾಡಲಿಲ್ಲ ಮಹರ್ಷಿ ಅರವಿಂದರು ಶಲ್ಲಿನ ಮನಸ್ಸನ್ನು ಸೈಕಾಲಜಿ ಪರೀಕ್ಷೆ ಮಾಡಿ ವ್ಯಾಸಾಂಡ್ ವಾಲ್ಮೀಕಿ ಅನ್ನೋ ಗ್ರಂಥದಲ್ಲಿ ಸ್ಫುಟವಾದ ಚಿತ್ರವನ್ನು ಕೊಡ್ತಾರೆ ರಾಜಕಾರಣದಲ್ಲಿ ಮಿತ್ರರು ಇಲ್ಲ ಶತ್ರುಗಳು ಇಲ್ಲ ಅನ್ನೋ ಮಾತು ಶಲ್ಯನಿಗೆ ಹೇಳಿಸಿ ಮಾಡಿದಂತಿದೆ ಮಿತ್ರರಿಲ್ಲ ಬಂಧುಗಳಿಲ್ಲ ಅರ್ಥಾತುರಾಣ ನ ಪಿತಾ ನ ಬಂಧು ಬರ್ತಾ ಇದೆ ಹೇಳಿ ಹೇಳ್ತಾ ಏನಾಯಿತು ಅವನನ್ನು ತನ್ನ ಕಡೆ ಸಳ್ಕೋಬೇಕು ಅಂತ ಮಧುರ ದೇಶದಿಂದ ಹಸ್ತನಾವತಿಗೆ ಬರೋ ಜಾಗದಲ್ಲಿ ಆ ಸೈನ್ಯಕ್ಕೆ ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಎಲ್ಲೆಲ್ಲಿ ಬಿಡಾರ ಮಾಡಬೇಕು ಆ ಕುದುರೆಗಳಿಗೆ ಒಂಟೆಗಳಿಗೆ ಪದಾತಿಗಳಿಗೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಮಾನುಗಳನ್ನು ಹಾಕಿಸಿ ಡೇರೆಗಳನ್ನು ಬಿಗಿದು ಬಗೆ ಬಗೆಯ ಪಾನೀಯಗಳನ್ನು ಏರ್ಪಾಡು ಮಾಡಿ ಭಕ್ಷ್ಯಭೋಜ್ಯಗಳನ್ನು ಏರ್ಪಡಿಸಿ ದುರ್ಯೋಧನ ಆತಿಥ್ಯವನ್ನು ಮಾಡಿದ ಅದ್ದೂರಿಯಾಗಿ ಶಲ್ಯ ಮಹಾರಾಜನಿಗೆ ಹಣ ಎಲ್ಲಿತ್ತು ಪಾಂಡವರು ಕೂಡ ಹಾಕಿದ್ರಲ್ಲ ರಾಜಶೋಗಿ ಆಗದ್ದು ಆ ಹಣ ಒಂದು ಸರ್ಕಾರದವ್ರು ಗಳಿಸಿದ್ದನ್ನು ಇನ್ನೊಬ್ಬರೆಲ್ಲ ಖರ್ಚು ಮಾಡಿ ನಾವು ಪಕ್ಷ ಹೇಗೆಲ್ಲ ಮಾಡಿದ್ವು ಅಂತ ಇವತ್ತು ಹೇಳೋ ರೀತಿಯಲ್ಲಿ ಹಳೆಯ ರಾಜಕಾರಣ ಹೊಸ ರಾಜಕಾರಣ ಒಂದೇ ರೀತಿಯಲ್ಲಿ ಇವನು ಯಾರು ಬಿಡಾರ ಮಾಡಿದ್ರು ಗೊತ್ತಾಗಲಿಲ್ಲ ಆಮೇಲೆ ಹತ್ರ ಹತ್ರ ಇನ್ನೇನು ಬಂತು ಹಸ್ತನಾವತಿ ಎನ್ನುವಾಗ ಎಲ್ಲ ಯಾರೇ ಮಾಡಿದರು ನಮ್ಮ ಮಹಾರಾಜರು ನಿಮ್ಮ ಮಹಾರಾಜನ ಜಾ ಒಬ್ಬರು ಬಾಯಿ ಬಿಡ್ತಾ ಇರಲಿಲ್ಲ ಕೊನೆಯಲ್ಲಿ ದುರ್ಯೋಧನೇ ಬಂದು ಕಾಣಿಸಿಕೊಂಡ ಮಹಾರಾಜರೇ ತಮ್ಮ ಸೇವೆಗೋಸ್ಕರ ನಾನೇ ಇಷ್ಟೆಲ್ಲ ಮಾಡಿದ್ದು ಅಷ್ಟರಲ್ಲಿ ಶಲ್ಯ ಘೋಷಣೆ ಮಾಡಿದ್ದ ನಮಗಿಷ್ಟು ಸೇರಿ ಸ ಸೇನೆಗೆ ಯಾರು ಸೇವೆ ಮಾಡಿದ್ದಾರೆ ನಾನು ಅವರ ಕಡೆಯೇ ನಿಂತುಕೊಳ್ತೇನೆ ಅಂತ ದುರ್ಯೋಧನ ಪ್ರತ್ಯಕ್ಷ ಆಗುವುದಕ್ಕೂ ಹಿಂದಿನ ಸಹ ಹೇಳೋದಕ್ಕೂ ಸರಿ ಹೋಗಿ ಹಾಗಿದ್ರೆ ನಿನ್ನ ಕಡೆಯೇ ನಿಂತುಕೊಳ್ತೇನೆ ಅಂತ ಅವನು ಮಾತನಾಡಿದ ಇದು ಮಹಾಭಾರತದ ಮೇಲ್ಕಥೆ ಒಳಗಿನ ತತ್ವ ಏನು ದುರ್ಯೋಧನ ಕಡೆಯೇ ನಿಂತ್ಕೋಬೇಕು ಅಂತ ಬಂದಿದ್ದು ಯಾತಕ್ಕೆ ಅಂದರೆ ದುರ್ಯೋಧನ ಯುದ್ಧದಲ್ಲಿ ಗೆಲ್ತಾನೆ ಅಂತ ಒಂದು ತಪ್ಪು ವಿಶ್ವಾಸವಿತ್ತು ಶಲ್ಯನಿಗೆ ಭೀಷ್ಮ ದ್ರೋಣ ಕಾರಣ ಅಶ್ವತ್ಥಾಮರ ಮುಂದೆ ಪಾಂಡವರಲ್ಲಿ ಹೇಳಿಕೊಳ್ಳುವಂಥ ಮಹಾವೀರರಿಲ್ಲ ಆದ್ದರಿಂದ ಪಾಂಡವರು ಸಾಯ್ತಾರೆ ಸೋಲ್ತಾರೆ ಗೆದ್ದ ಮೇಲೆ ನಾನು ಸ್ವತಂತ್ರನಾಗಿರ್ತೇನೆ ದುರ್ಯೋಧನ ಅವಿವೇಕಿ ಬುದ್ಧಿಹೀನ ರಾಜ್ಯ ಪುಡುಪುಡಿಯಾಗುತ್ತೆ ಆದರೆ ನನ್ನ ಸ್ವಾತಂತ್ರ್ಯಕ್ಕೆ ಭಂಗವಿಲ್ಲ ಎಂಬುದಾಗಿ ಆ ಕಡೆ ಸೇರಿದ್ದ ಇವತ್ತು ರಾಜಕಾರಣ ನೋಡಿಕೊಳ್ಳಿ ಧರ್ಮರಾಜನ ಯುದ್ಧದಲ್ಲಿ ಗೆದ್ದರೆ ಸ್ಥಿರವಾದ ಭದ್ರವಾದ ಧರ್ಮದ ರಾಜ್ಯ ಬರ್ತದೆ ಆ ಬಿಗಿಯಲ್ಲಿರಬೇಕಾಗತ್ತೆ ಆ ಬಿಗಿ ನನಗೆ ಬೇಡ ಅನ್ನೋ ದೃಷ್ಟಿಯಿಂದ ಇವತ್ತು ಅಲಯನ್ಸ್ ಅಂತ ಮಾಡ್ತಾರೆ ಅನೇಕ ಪಕ್ಷಗಳು ಒಗ್ಗೂಡೋದು ಅದಕ್ಕೆ ನನ್ನ ಸ್ವಾರ ಸ್ವಾರ್ಥಕ್ಕೆ ಭಂಗ ಇಲ್ಲದೆ ಇದ್ದರೆ ನಾನು ಅಲಯನ್ಸ್ಗೆ ಬರ್ತೇನೆ ನೀವು ನಾ ಕೇಳೋದಿಲ್ಲ ಇವತ್ತು ಅವತ್ತು ರಾಜಕಾರಣದ ಹೃದಯ ಒಂದೇ ಹೀಗೆ ಅಲ್ಲಿ ಹೋಗಿ ಸೇರಿಬಿಟ್ಟ ಅದು ತಿಳಿದ ಕೂಡಲೇ ಬೇಜಾರು ಮಾಡಿಕೊಂಡು ಧರ್ಮರಾಜ ಹೋಗಿ ಕೇಳ್ತಾನೆ ಏನು ನಮ್ಮ ಸ್ವಂತ ಸೋದರ ಮಾವ ನೀನು ಆ ಕಡೆ ಸೇರ್ಕೊಂಡ್ಬಿಟ್ಟಿಯಲ್ಲ ಬುದ್ಧಿ ಇದೆ ನಿನಗೆ ಧರ್ಮ ಅನ್ನೋ ತಿಳುವಳಿಕೆ ಬೇಡವೆ ಇಲ್ಲ ಕಣಪ್ಪ ಅವನ್ನೆಲ್ಲ ಸೇವೆ ಮಾಡಿದ್ದ ನೀನೇ ಮಾಡಿದ್ದೀಯ ಅಂತ ತಿಳ್ಕೊಂಡು ಯಾರು ಇಷ್ಟೆಲ್ಲ ಸೈನಿಕ ಆತಿಥ್ಯ ಮಾಡಿದ್ದಾರೆ ಅವ್ರಿಗೆ ಒದಗೋದು ಅಂತ ನಾ ಬಾಯಿ ಬಿಟ್ಟು ಹೇಳಿಬಿಟ್ಟೆ ಅವನು ಬಂದು ಕೇಳ್ದ ನೀ ಇದೇ ಮಾಡಲಿಲ್ವಲ್ಲ ನಾನೇನು ಮಾಡಲಿ ನಿನಗೇನು ಸಹಾಯ ಬೇಕು ಹೇಳೋದನ್ನು ಮಾಡ್ತೀನಿ ಅಂತ ಕೇಳಿದಾಗ ಧರ್ಮರಾಜ ಒಂದು ಬುದ್ಧಿವಂತಿಕೆ ಕೆಲಸ ಮಾಡಿದ ಒಳ್ಳೆ ಕೆಲಸ ನೀನು ಆ ಕೌರವರ ಕ್ಯಾಂಪಲ್ಲೇ ಇದ್ಕೊಂಡು ನಮ್ಮ ಕೆಲಸ ಮಾಡು ಅಂತ ಅವ್ರ ಕಡೆ ಇದ್ಕೊಂಡು ನಿಮ್ಮ ಕೆಲಸ ಹಾಗೆ ಮಾಡೋದು ಅಂದರೆ ಧರ್ಮರಾಜ ಹೇಳಿದ ನಾವು ಕೇಳಿದ್ದೇವೆ ಭೀಷ್ಮ ಭಾಳ ದಿವಸ ಉಳಿಯೋದಿಲ್ಲ ಮುದುಕ ದ್ರೋಣ ಭಾಳ ದಿವಸ ಉಳಿಯೋದಿಲ್ಲ ಕರ್ಣನಿಗೆ ಸೇನಾಧಿಪತ್ಯ ಪಟ್ಟ ಕಟ್ಟುತ್ತಾರೆ ಮೊದಲೇ ಕಟ್ಟಿದ್ರು ಕಟ್ಟಬಹುದು ಆ ಕರ್ಣನ ಜಂಭ ಎಷ್ಟರ ಮಟ್ಟಿಗೆ ಅಂದರೆ ನಿನ್ನನ್ನು ಸೇನಾ ನಿನ್ನನ್ನು ಸಾರಥಿಯನ್ನಾಗಿ ಮಾಡ್ಕೋಬೇಕು ಅನ್ನೋ ಹಂಬಲ ಬಹಳ ಇರೋಣದ್ರಿಂದ ಒಂದು ವೇಳೆ ಅದು ಏರ್ಪಟ್ಟು ಸೋದರ ಮಾವ ನೀನು ಕರ್ಣನಿಗೆ ಸಾರಥಿಯಾಗಿ ನಿಲ್ಲಬೇಕಾದ ಪ್ರಸಂಗ ಬಂದರೆ ನೀನು ಅವನನ್ನು ವಾಚಾಮಗೋಚರವಾಗಿ ಹೆಜ್ಜೆ ಹೆಜ್ಜೆಗೆ ಬೈದು ಅವನ ಶಕ್ತಿಯನ್ನು ಕಮ್ಮಿ ಮಾಡಿಕೊಡಬೇಕು ಕರ್ಣನ ಶಕ್ತಿ ಹ್ರಸ್ವಾದರೆ ನಮ್ಗೆ ಅದೇ ಅನುಕೂಲ ಅಂತ ಹೇಳಲಾಗಿ ಆಗ ಕಣ್ಣೀರು ಮಿಡಿತಾನೆ ಕರ್ಣ ದೇವತೆಗಳಿಗೂ ಹೀಗೆ ವನವಾಸ ಬಂದಿತ್ತು ನೌಶನ ಕಾಲದಲ್ಲಿ ಅವರು ಹೇಗೆ ಗೆದ್ದರು ಬೃಹಸ್ಪತಿಯ ಯುಕ್ತಿಯಿಂದ ಎಂಬುವ ವೇದೋಕ್ತವಾದ ಕಥೆಯನ್ನು ಕಥೆಯ ಕಥೆಯನ್ನು ವಿಶ್ವರೂಪ ತ್ವಾಷ್ಟ್ರನ ಕಥೆಯನ್ನು ಮಹಾಭಾರತ ಉದಾಹರಿಸಿ ಪಾಂಡವರಿಗೆ ಜಯವಾಗುತ್ತೆ ಎನ್ನುವ ಮಾತನ್ನು ಶಲ್ಯನ ಮೊದಲ ಮಾತಲ್ಲಿಯೇ ಕೇಳಿ ಇನ್ನು ಯುದ್ಧವೇ ಆರಂಭವಾಗಿಲ್ಲ ಹೇಳೇಬಿಟ್ಟು ನಮಗೆ ಜಯವಾಗುತ್ತೆ ಅಂತ ಅಂದರೆ ಡಿವೈಡೆಡ್ ಲಾಯಲ್ಟಿ ಮನಸ್ಸು ಈ ಕಡೆ ಶರೀರ ಆ ಕಡೆ ಭೀಷ್ಮಂತು ಹಾಗೆಯೇ ಅದೇ ರೀತಿಯಲ್ಲಿ ದ್ರೋಣಂದು ಆದ್ದರಿಂದ ಇದು ಕೌರವರ ಸೈನ್ಯ ಇದು ಒಡಕಿನ ಸೈನ್ಯ ಎಂಬುವ ಮರ್ಮವನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು